ದಿವಸ ದಿವಸವಿತ್ತು ಉತ್ತರಾಯಣ ಬರಲಿಕ್ಕೆ ಪ್ರಾಣ ಬಿಡುವುದಕ್ಕೆ ಅಷ್ಟರಲ್ಲಿ ನೀನು ನಿನಗೆ ತಿಳಿದ ಸಕಲ ಧರ್ಮಶಾಸ್ತ್ರವನ್ನು ರಾಜನೀತಿಯನ್ನು ಒಂದು ದೇಶ ಒಂದು ಸಮಾಜ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಪರಿಪೂರ್ಣವಾಗಿ ಸುಖದಲ್ಲಿ ಈ ಲೋಕದಲ್ಲಿರುವುದಕ್ಕೂ ಪರಲೋಕ ಪ್ರಾಪ್ತಿಗೂ ಬೇಕಾದ ಎಲ್ಲ ನೀತಿಗಳನ್ನೇನು ಕಲಿತಿದ್ದೀಯೇ ಬೃಹಸ್ಪತಿಯಿಂದ ಶುಕ್ರನಿಂದ ಧರ್ಮರಾಜನ ಉಪದೇಶ ಮಾಡುವಂತ ಶ್ರೀಕೃಷ್ಣ ಅಪ್ಪಣೆ ಮಾಡಿದ ದಾಹೋ ಮೋಹ ಶ್ರಮಶ್ಚೈವ ಗ್ಲಾನಿ ತಥಾ ರುಜ ತವ ಪ್ರಸಾದ ದ್ವಾರ್ಷ್ಣೇಯ ಸದ್ಯ ಪ್ರತಿಗತ ನಿಮೇ ತುಳಸಿ ಮಾಲಾಧರ ಕೃಷ್ಣ ನೋಡ್ತಾ ಇರಲಾಗಿ ಭೀಷ್ಮನನ್ನ ಅಷ್ಟೊಂದು ಯಮಯಾತನೆಯಲ್ಲಿ ಬಾಣಗಳು ಚುಚ್ಚು ಮಲಗಿದ್ದು ಭೀಷ್ಮ ಹೇಳ್ತಾನೆ ನನಗೆ ಬಾಯಾರಿಕೆ ಹೋಯಿತು ದಾಹ ಮೋಹ ಅಜ್ಞಾನ ಹೋಯಿತು ಶ್ರಮಶ್ಚೈವ ಶ್ರಮ ಹೋಯಿತು ಕ್ಲಮಃ ಸೋಮಾರಿತನ ಹೋಯಿತು ಗ್ಲಾನಿಹಿ ಮನಸ್ಸು ಬಾಡಿದ್ದು ಸರಿ ಹೋಯಿತು ತವ ಪ್ರಸಾದಾದ್ವ ಅರ್ಷ್ಣೇಯ ಸದ್ಯ ಪ್ರತಿಗತಾನಿಮೇ ನನ್ನ ಮನಸ್ಸು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಎಚ್ಚ ಭೂತಂ ಭವಿಷ್ಯಚ್ಚ ಭವಚ್ಚ ಪರಮದ್ಯುತೆ ಹಿಂದೆ ನಡೆದದ್ದು ಮುಂದೆ ಆಗುವುದು ಈಗ ನಡೀತಾ ಇರುವುದು ತತ್ಸರ್ವಮನುಪಶ್ಯಾಮಿ ಪಾಣೌ ಫಲಮಿವಾರ್ಪಿತಂ ಕೈಯಲ್ಲಿ ಹಣ್ಣು ಹಣ್ಣಿಟ್ಕೊಂಡು ನೋಡಿದಂತೆ ಎಲ್ಲ ಕಾಣಿಸ್ತಾ ಇದೆ ವೇದೋಕ್ತಾಶ್ಚೈವಯೇ ಧರ್ಮ ವೇದಾಂತಾಧಿಗತಾಶ್ಚಯೇ ವೇದೋಕ್ತವಾದ ಧರ್ಮಗಳು ಉಪನಿಷತ್ತಲ್ಲಿ ಹೇಳಲ್ಪಟ್ಟವು ತಾನ್ ಸರ್ವಾನ್ ಸಂಪ್ರಪಶ್ಯಾಮಿ ವರದಾನ ಹತ್ತವಾಚ್ಯುತ ನಿನ್ನ ವರದಿಂದ ಎಲ್ಲ ಪ್ರತ್ಯಕ್ಷವಾಗ್ತಾ ಇದೆ ಶಿಷ್ಟೈಶ್ಚ ಧರ್ಮೋ ಯಃ ಶಿಷ್ಟಾಚಾರ ಸ್ಮೃತಿಕಾರ ಏನು ಮಾಡಿದ್ದಾರೆ ದೇಶ ಜಾತಿ ಕುಲ ನಾಂಚ ಧರ್ಮಜ್ಞೋಸ್ಮಿ ಜನಾದನ ಈಗ ನಾನು ಹೇಳ್ತೇನೆ ಧರ್ಮರಾಜನಿಗೆ ಕೇಳ್ಕೊ ಮಗು ಹತ್ರ ಬಾ ಎಂಬುದಾಗಿ ಕೂರಿಸಿ ತಾನು ಕಲಿತಿದ್ದ ಎಲ್ಲ ನೀತಿಗಳನ್ನು ಹೇಳ್ತಾನೆ ಇದು ಭಾರತ ದೇಶ ನಮ್ಮ ಈಗಿನ ಸಮಾಜದ ಮುಖ್ಯವಾಹಿನಿ ಹಿಂದೂ ಧರ್ಮ ಪ್ರವಾಹ ಸನಾತನ ಧರ್ಮ ಅಂತೇನಿದೆಯೋ ಅದು ನಂಬಿಕೊಂಡು ಬಂದಿರುವ ಸಕಲ ಮೌಲ್ಯಗಳನ್ನು ಒಂದೇ ಕಡೆ ನೋಡೋದಕ್ಕೆ ಇಷ್ಟಪಟ್ಟರೆ ನೀವು ಶಾಂತಿ ಪರ್ವದಲ್ಲಿ ನೋಡ್ಬೋದು ವೇದಗಳನ್ನು ಹೆಕ್ಕಿ ನೋಡೋರು ಯಾರು ಸ್ಮೃತಿಗಳನ್ನು ಹೆಕ್ಕಿ ನೋಡೋರು ಯಾರು ಪುರಾಣಗಳನ್ನು ನೋಡೋರು ಯಾರು ಇವತ್ತು ಅಷ್ಟೆಲ್ಲ ವೈದುಷ್ಯವಿದ್ದರೂ ಒಗ್ಗೂಡಿಸಿ ಏಕರೂಪದಲ್ಲಿ ಹೇಳೋರಿಲ್ಲ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಒಂದು ದೇಶ ಯಾತಕ್ಕಾಗಿ ಬದುಕಬೇಕು ಯಾವ ನಿಯಮಗಳಿಂದ ಒಗ್ಗೂಡುತ್ತೆ ಬೇರೆ ಬೇರೆ ಭಿನ್ನ ಸ್ವರೂಪದ ಪ್ರವೃತ್ತಿಯ ಜನಗಳನ್ನು ಭಿನ್ನ ಆಹಾರ ರುಚಿಯ ಭಿನ್ನ ಪುರುಷಾರ್ಥ ರುಚಿಯ ಜನಗಳನ್ನು ಒಗ್ಗೂಡಿಸ್ತಕ್ಕದ್ದು ಒಂದು ಅಂತ ಮಾಡುವುದು ಒಂದು ರಾಷ್ಟ್ರ ಅದು ಸಂವಿಧಾನ ಈಗ ನಾವು ಮಾಡಿರುವ ಸಂವಿಧಾನ ನಮಗೆ ನಾವೇ ಕೊಟ್ಟುಕೊಂಡದ್ದು ಇದು ಮನುಷ್ಯರು ಮಾಡಿದ್ದು ಕೃತಕವಾದದ್ದು ಅದರಲ್ಲಿ ತಪ್ಪು ನೆಪ್ಪು ಇದೆ ಅಂತಲೇ ಅನೇಕ ಅಮೆಂಡ್ಮೆಂಟ್ಸನ್ನು ತಂದಿದ್ದಾರೆ ಅಮೆಂಡ್ಮೆಂಟ್ ಇಲ್ಲದೇ ಇರುವ ಧರ್ಮ ಸನಾತನ ಧರ್ಮ ಅಗ್ನಿ ಸುಡಬೇಕು ನೀರು ಪ್ರವೇಶಬೇಕು ಗಾಳಿ ಎಲ್ಲ ಕಡೆ ಇರಬೇಕು ಕುಟುಂಬ ಅಂದ್ರೆ ಹೇಗಿರಬೇಕು ತಾಯಿ ಅಂದ್ರೆ ಹೇಗಿರಬೇಕು ತಂದೆ ಅಂದ್ರೆ ಹೇಗಿರಬೇಕು ದೊರೆ ಹೇಗಿರಬೇಕು ಪ್ರಜೆ ಅಂದ್ರೆ ಹೇಗಿರಬೇಕು ಅದೆಲ್ಲವನ್ನು ನೋಡುವುದು ನೀವು ಈ ಭೀಷ್ಮ ಉಪದೇಶ ಮಾಡತಕ್ಕ ನೀತಿಯಲ್ಲಿ ಮೊದಲನೇ ಇದರ ಎಲ್ಲವನ್ನೂ ಇಲ್ಲಿ ಸಂಕ್ಷೇಪದಲ್ಲಿ ಹೇಳೋಕ್ಕಾಗೋದಿಲ್ಲ ಅನೇಕ ಕಥೆಗಳು ಬರ್ತವೆ ಮೊದಲನೇ ವಾಕ್ಯ ನ ಹಿ ಸತ್ಯಾದ್ರತೆ ಕಿಂಚಿತ್ राज्ञां ವೈ सिद्धिकारकं ಸತ್ಯೇ ಹಿ ರಾಜ ನಿರತಃ ಪ್ರೇತ್ಯಚೇ ಹಜನಂದತಿ ಮೊದಲನೇದು ರಾಷ್ಟ್ರಕ್ಕೆ ಭದ್ರವಾದ ತಳಹದಿ ಯಾವುದು ಸತ್ಯವೇ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಧರಣಿ ಮಂಡಲ ಮಧ್ಯದೊಳಗೆ ಗೋವಿನ ಕಥೆಯಲ್ಲಿ ಕೇಳ್ತೇವೆ ಕರ್ನಾಟಕ ನಂಬಿಕೊಂಡು ಬಂದ ಧರ್ಮ ಎಲ್ಲ ಸತ್ಯವೇ ಪರಮಧರ್ಮ ಮೋಸಗಾರಿಕೆಯಲ್ಲ ನಹಿ ಸತ್ಯಾದ್ರತೆ ಕಿಂಚಿತ್ ರಾಜ್ಞಾಂ ವಹಿ ಸಿದ್ಧಿಕಾರಕಂ ದೊರೆಯಾದವನು ತಾನು ಸತ್ಯ ಮಾರ್ಗದಲ್ಲಿರಬೇಕು ಜನರಿಗೆ ಪ್ರವರ್ತನ ಮಾಡಬೇಕು ಅಂಥವನಿಗೆ ಈ ದೇಶದಲ್ಲಿಯೂ ಸತ್ಯ ಮೇಲೆ ಪರಲೋಕದಲ್ಲಿಯೂ ಕೀರ್ತಿ ಉಂಟು ಆರ್ಜವಂ ಸರ್ವಕಾರ್ಯೇಶು ಆರ್ಜವ ಅಂದರೆ ರಿಜುಭಾವ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಗೀತವು ಶುಕ್ರ ನೀತಿಯಲ್ಲಿ ಇದನ್ನೇ ಹೇಳಿದ್ದಾರೆ ಉದ್ಯಮ್ಯ शस्त्रमायान्तम् अपि ವೇದಾಂತಕಂ ರಣೇ निगृह्णीयात् ಸ್ವಧರ್ಮೇಣ ಧರ್ಮಾಪೇಕ್ಷಿ ನರಾಧಿಪಃ ವೇದಾಂತವನ್ನು ಓದಿದ ಬ್ರಾಹ್ಮಣಾದರೂ ಸತ್ಯವನ್ನು ಬಿಟ್ಟು ನಡೆದರೆ ಉದ್ದಂಡನಾದರೆ ಧರ್ಮವನ್ನು ಬಿಟ್ಟು ನಡೆದರೆ ಅಂಥವನನ್ನು ದಂಡಿಸಬೇಕು ಅಂತ ಹೇಳುತ್ತೆ ಅಪರಾಧಿಯನ್ನು ಮುಚ್ಚಿಟ್ಟುಕೊಳ್ಳುವುದಲ್ಲ ಐಷಾರಾಮಿ ಜೀವನದಲ್ಲಿಡುವುದಲ್ಲ ಬಾರ್ಹಸ್ಪತ್ಯೇತ ಶಾಸ್ತ್ರೇ ಚ ಬೃಹಸ್ಪತಿಯು ಇದನ್ನೇ ಹೇಳ್ತಾರೆ ದ್ವಾಮಿಮೌ ಗ್ರಸತೆ ಭೂಮಿ ಸರ್ಪೋ ಬಿಲಶಯಾನಿವ ಸರ್ಪ ವಾಸ ಮಾಡುವ ಒಂದು ಹುತ್ತದಲ್ಲಿ ಬಿಲದಲ್ಲಿ ಇಲಿಗಳು ಬೇರೆ ಪ್ರಾಣಿಗಳು ನೆಮ್ಮದಿಯಾಗಿ ಮಲಗಿದ್ರೆ ಹಾವು ಬಂದು ನುಂಗಿ ಬಿಡುವಂತೆ ಲೋಕದಲ್ಲಿ ಇಬ್ಬರನ್ನು ಈ ಭೂಮಿ ನುಂಗಿ ಬಿಡ್ತಾಳೆ ಯಾರ್ಯಾರು ರಾಜಾನಂಚ ಅವಿರೋದ್ಧಾರಂ ಒಮ್ಮೊಮ್ಮೆ ದೊರೆಗಳು ಧರ್ಮದ ಶಾಸನಕ್ಕೋಸ್ಕರವಾಗಿ ಕೆಲವರ ವೈರವನ್ನು ಕಟ್ಟಿಕೊಳ್ಳಬೇಕಾಗ್ತದೆ ವಿರೋಧ ಮಾಡೋದಿಲ್ಲ ಎಲ್ಲರನ್ನ ಪ್ರೀತಿ ಮಾಡ್ತೇನೆ ಅದಾಗೋದಿಲ್ಲ ಯು ಕಾನ್ ಪ್ಲೀಸ್ ಆಲ್ ಇದು ರಾಜನೀತಿಯ ಮೊದಲನೇ ಸೂತ್ರ ಎಲ್ಲರನ್ನೂ ಒಪ್ಪಿಸಿ ಎಲ್ಲರನ್ನೂ ಹೇಳಿ ಕೇಳಿ ಟೋಟಲ್ ಕಾನ್ಸೆನ್ಸಸ್ ಮಾಡೋಕ್ಕಾಗೋಲ್ಲ ಯಾಕೆ ಧರ್ಮ ಬಿಟ್ಟವರಿರ್ತಾರೆ ಇರ್ತಾರೆ ಧರ್ಮ ಬೇಡ ಅನ್ನೋರು ಇರ್ತಾರೆ ಕಾಮವೃತ್ತರಿರ್ತಾರೆ ಗಟ್ಟಿಯಾಗಿ ನಿಲ್ಲಬೇಕು ರಾಜಾನಂಚ ಅವಿರೋದ್ಧಾರಂ ಬ್ರಾಹ್ಮಣಂಚ ಪ್ರವಾಸಿನಂ ಹಾಗೆ ಬ್ರಾಹ್ಮಣ ಒಂದೇ ಕಡೆ ಕೂತ್ಕೊಳ್ಬಾರ್ದು ಒಂದೇ ಕಡೆ ಕೂತರೆ ಜ್ಞಾನ ಬೆಳೆಯೋದಿಲ್ಲ ಪುಸ್ತಕದ ಜ್ಞಾನದಿಂದ ಬ್ರಾಹ್ಮಣ್ಯ ಬೆಳೆಯೋದಿಲ್ಲ ದೇಶ ಸಂಚಾರ ಮಾಡಿ ನೋಡಬೇಕು ಜನರ ಕಷ್ಟ ಸುಖ ನೋಡಬೇಕು ಸುತ್ತಾಡದೇ ಇರೋ ಬ್ರಾಹ್ಮಣನನ್ನು ವಿರೋಧ ಕಟ್ಟಿಕೊಂಡಾದರೂ ಧರ್ಮವನ್ನು ಪಾಲಿಸ್ತೇನೆ ಅನ್ನದೇ ರಾಜನನ್ನು ಲೋಕ ನುಂಗಿ ಹಾಕಿಬಿಡುತ್ತೆ ರಾಜ ಬೇಕೋ ಬೇಡವೋ ರಾಜಾನಂ ಪ್ರಥಮಂ ವಿಂದೇತಿ ಅನಾಯಕತ್ವ ಅರಾಜಕತ್ವ ಸರ್ಕಾರ ಇರಬೇಕು ಸರ್ಕಾರ ಪ್ರಬಲವಾಗಿರಬೇಕು ಕೇಂದ್ರ ಅನ್ನೋದು ಪ್ರಬಲವಾಗಿರಬೇಕು ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಇದನ್ನು ಕ್ಲೂಲರಿಸ್ಟಿಕಲಿ ಡಿಟರ್ಮಿಂಡ್ ಮಾನಿಸ್ಟಿಕ್ ಸೊಸೈಟಿ ಅಂತ ಹೇಳ್ತಾನೆ ಭಾರತೀಯ ಸಮಾಜ ಬಹುತ್ವಾಧಾರಿತ ಆ ಬಹುತ್ವಾಧಾರಿತವಾಗಿ ಏಕತ್ವ ಏಕತ್ವ ನಿರ್ಧಾರಿತವಾದದ್ದು ಪ್ರೋಲಲಿಸ್ಟಿಕಲಿ ಡಿಟ್ರಿಮಿಂಡ್ ಸರ್ಕಾರ ಜನ ಹೇಗಿರಬೇಕು ತೀರ್ಮಾನ ಮಾಡೋರು ಜನರು ಮೇಲೆ ಮೊದಲೇ ತೀರ್ಮಾನ ಮಾಡಿ ಜನರ ಮೇಲೆ ಹೇರೋದಲ್ಲ ಒನ್ ಇನ್ ಮೆನಿ ಮೆನಿ ಇನ್ ಒನ್ ಆ ಸೂತ್ರಗಳನ್ನೆಲ್ಲ ನೋಡ್ತೀರಿ ಷಡೇತಾನ್ ಪುರುಷೋ ಜಹ್ಯಾತ್ ಭಿನ್ನಂ ನಿವಾರಣವೇ ಒಡೆದು ಹೋದ ದೋಣಿಯನ್ನು ಹೇಗೆ ಯಾರು ಉಪಯೋಗ ಮಾಡೋದಿಲ್ವೋ ಹಾಗೆ ಒಬ್ಬ ದೊರೆಯಾದವನು ಆರು ಜನರನ್ನು ಆರು ತರಹ ಜನರನ್ನು ಹೊರಗಿಡಬೇಕು ಅಪ್ರವಕ್ತಾರಮಾಚಾರ್ಯಂ ಗುರು ಅಂತಿರ್ತಾನೆ ತಪ್ಪು ಅಂತ ತಪ್ಪು ಹೇಳುವವ ತಪ್ಪು ನೆಪ್ಪು ಹೇಳದೇ ಇದ್ದ ಗುರು ಮೊದಲನೇವನು ಅನಧೀಯಾನ ಮೃತ್ವಿಜಂ ಒಬ್ಬ ಯಜ್ಞ ಮಾಡಿಸ್ತಾನೆ ವೇದವನ್ನೇ ಓದಿಲ್ಲ ಅರಕ್ಷಿತಾರಂ ರಾಜಾನಂ ರಕ್ಷಣೆಗೆ ಪ್ರೊಟೆಕ್ಷನ್ ಕೊಡದೇ ಇರುವ ರಾಜ ಭಾರ್ಯಾಂಚ ಅಪ್ರಿಯವಾದಿನಿ ಪ್ರಿಯವಾದ ಮಾತನ್ನು ಆಡದೇ ಇರುವ ಹೆಂಡತಿ ಗ್ರಾಮಕಾಮಂಚ ಗೋಪಾಲಂ ಕಾಡಿಗೆ ಹೋಗಿ ದನ ಮೇಯಿಸಬೇಕಾದ ಗೋಪಾಲಕ ಊರಲ್ಲೇ ಇರ್ತೇನೆ ಅಂತ ಹೇಳುವವನು ವನಕಾಮಂಚನಾಭಿತಂ ಊರಲ್ಲೇ ಇದ್ದು ತಲೆ ಕ್ಷೌರ ಮಾಡಬೇಕಾದ ಕಾಡಿಗೆ ಹೋಗಬೇಕು ಅಂತಂದರೆ ಇಂಥ ಆರು ಜನರು ರಾಷ್ಟ್ರವನ್ನು ಹಾಳು ಮಾಡಿಬಿಡ್ತಾರೆ ಅಂಥವರಿಂದ ದೂರ ಇರಬೇಕು ಅನೇಕ ವಿಷಯಗಳನ್ನ ಹೇಳ್ತಾನೆ ರಾಜರಲ್ಲಿ ಅಗ್ನಿಯ ತೀಕ್ಷ್ಣತೆ ಸೂರ್ಯನ ಪ್ರಕಾಶ ಯಮನ ದಂಡಧರತ್ವ ಕುಬೇರನ ಐಶ್ವರ್ಯ ಇವು ಆರು ಇರ್ತವೆ ಯಾವಾಗ ಯಾರಲ್ಲಿ ಏನು ಪ್ರಕಟವಾಗಬೇಕು ಅದನ್ನು ದರೆ ಪ್ರಕಟ ಮಾಡಿಕೊಳ್ತಾನೆ ಯಾವ ರಾಷ್ಟ್ರದಲ್ಲಿ ಬುದ್ಧಿ ಹೇಳುವ ಬ್ರಾಹ್ಮಣನು ಆ ಹೇಳಿದಂಥ ನಡೆಯುವ ಕ್ಷತ್ರಿಯನು ಪರಸ್ಪರ ಅನ್ಯೋನ್ಯವಾಗಿಲ್ಲವೋ ಆ ದೇಶ ಹಾಳಾಗ್ತದೆ ಇವತ್ತು ಬ್ರಾಹ್ಮಣ ಅಂದರೆ ಬರೀ ಒಂದು ಜಾತಿ ಅಂತ ಮಾಡಿಕೊಂಡು ಕೂತಿದ್ದೆ ಬ್ರಾಹ್ಮಣ ಅನ್ನೋದು ವೃತ್ತಿಯಲ್ಲ ಬ್ರಾಹ್ಮಣ ಅನ್ನುವುದು ಜ್ಞಾನವನ್ನು ತಿಳ್ಕೊಂಡು ಸರ್ವ ವಿಷಯಗಳಲ್ಲಿ ಸಮಾಜದ ಒಕ್ಕೂಟಕ್ಕೆ ಬದುಕುವುದಕ್ಕೆ ಮನುಷ್ಯನಿಗೆ ಇಹಪರದ ಪ್ರಗತಿಗೆ ದುರ್ಬೀನ್ ಹಾಕ್ಕೊಂಡು ನೋಡಿ ಇದು ಸರಿ ಇದು ತಪ್ಪು ಅಂತ ಹೇಳತಕ್ಕವನು ಬ್ರಾಹ್ಮಣ ಇವತ್ತು ಕೋರ್ಟ್ ಆ ಕೆಲಸ ಮಾಡ್ಬೋದು ವಿದ್ವಾಂಸರ ಕೆಲಸ ಮಾಡ್ಬೋದು ವಿಶ್ವವಿದ್ಯಾಲಯಗಳು ಮಾಡ್ಬೋದು ಇದೆಲ್ಲ ಬ್ರಾಹ್ಮಣರ ಕೆಲಸ ಬ್ರಾಹ್ಮಣರಲ್ಲಿ ಕ್ಷತ್ರಿಯರಲ್ಲಿ ತಿಕ್ಕಾಟು ಬರಬಾರ್ದು ತಿಕ್ಕಾಟ ಬಂದರಾದ್ರೆ ಹಾಳಾಗುತ್ತೆ ವಿದ್ಧಂ ರಾಷ್ಟ್ರಂ ಕ್ಷತ್ರಿಯಸ್ಯ ಭವತಿ ಬ್ರಹ್ಮಕ್ಷತ್ರಂ ಯತ್ರ ವಿರುದ್ಧತೀಹ ಅನ್ವಗ್ಬಲಂ ದಸ್ಯವಹ ತದ್ಭಜಂತೆ ಎಲ್ಲಿ ಕೋರ್ಟ್ ಭದ್ರ ಇಲ್ಲ ಎಕ್ಸಿಕ್ಯೂಟಿವ್ ಆಡಳಿತ ಸಮಿತಿ ಭದ್ರವಿಲ್ಲ ಶತ್ರುಗಳು ಆಕ್ರಮಿಸಿಬಿಡ್ತಾರೆ ಏತೌ ಹಿ ನಿತ್ಯಂ ಸಂಯುಕ್ತವು ಇತರೆ ಇತರ ಧಾರಣೆ ವೈಶ್ಯರು ಇತರ ವೃತ್ತಿಯವರು ಅವ್ರ ನೆಮ್ಮದಿಯಾಗಿರಬೇಕಾದ್ರೆ ಕ್ಷತ್ರಂ ವೈ ಬ್ರಹ್ಮಣೋ ಯೋನಿ ಯೋನಿ ಕ್ಷತ್ರಸ್ಯ ವೈದ್ಯಾಹ ಬ್ರಾಹ್ಮಣರನ್ನು ಕಾಪಾಡೋರು ಕ್ಷತ್ರಿಯರು ಕ್ಷತ್ರಿಯನ್ ಕಾಪಾಡೋರು ಬ್ರಾಹ್ಮಣರು ಪಾಪೈ ಪಾಪೇ ಕ್ರಿಯಮಾಣೇ ಹಿ ಚೈಲ ತಥೋ ರುದ್ರೋ ಜಾಯತೆ ದೇವಯೇಶಃ ಇದು ಪುರೂರೋಪಾಖ್ಯಾನದಲ್ಲಿ ಬರುತ್ತೆ ಇಳಾದೇವಿಯ ಮಗ ಪಾಪೈ ಪಾಪೇ ಕ್ರಿಯಮಾಣೇ ಪಾಪಗಳು ಪಾಪವನ್ನೇ ಮಾಡ್ತಾ ಇದ್ದರೆ ತಥೋ ರುದ್ರೋ ಜಾಯತೆ ದೇವಯೇಶಃ ಅಲ್ಲಿ ರುದ್ರೋತ್ಪತ್ತಿ ಆಗುತ್ತೆ ರುದ್ರ ತಾಂಡು ಆಡುತ್ತೆ ಪಶುಪತಿ ಪಶುಗಳಂತಿರುವ ಮನುಷ್ಯರನ್ನು ದಂಡಿಸಿಬಿಡ್ತಾನೆ ಅಸಂತ್ಯಾಗಾತ್ ಪಾಪಕೃತಾಮ ಪಾಪ ตุลโยดണ്ഡหสปृษเท มิศ്രภาวาเต ยావน ಅಪರಾಧโย ಅಪರಾಧวิชฺษาक्ले बेकु ಅಪರಾಧಿ ಅಲದೆದವನಿಗೆ ಶಿಕ್ಷೆ ಆಗಬಾರದು ಪಾಪ ಮಾಡಿದವನು ಪಾಪ ಮಾಡದೇ ಇದ್ದವನು ಒಂದೇ ಎಂಬುದಾಗಿ ತಕಡಿ ತೋ ರಾಷ್ಟ್ರ ಹಾಳಾಗಿ ಹೋಗುತ್ತೆ ತಪೋ ಮಂತ್ರಬಲಂ ನಿತ್ಯಂ ಬ್ರಾಹ್ಮಣೇಷು ಪ್ರತಿಷ್ಠಿತಂ ಮಂತ್ರಬಲ ತವಸಬಲ ಬ್ರಾಹ್ಮಣರಲ್ಲಿ ಇರುತ್ತೆ ಅಸ್ತ್ರಬಾಹುಬಲಂ ನಿತ್ಯಂ ಕ್ಷತ್ರೀಯೇಷು ಪ್ರತಿಷ್ಠಿತಂ ನಿತ್ಯೋದಿಕಿ ಬ್ರಾಹ್ಮಣಸ್ಯಾತೇ ನಿತ್ಯಶಸ್ತ್ರ ಕ್ಷತ್ರಿಯ ಬ್ರಾಹ್ಮಣ ನಿತ್ಯ ತರ್ಪಣ ಮಾಡಬೇಕು ದೇವ ಗುರು ಪೂಜೆ ಮಾಡಬೇಕು ಸ್ನಾನಾದಿಗಳನ್ನು ಮಾಡಬೇಕು ಕ್ಷತ್ರಿಯ ದಂಡವನ್ನೇ ಕಳೆಗಿಡಬಾರದು ತಯೋರ್ಹಿ ಸರ್ವಮಾಯತಂ ಯತ್ಕಿಂಚ ಜಗತೀಗತಂ ಜಗತ್ತಲ್ಲಿರುವುದೆಲ್ಲ ಇವರಿಬ್ಬರ ಅಧೀನದಲ್ಲಿರುತ್ತೆ ವಿದ್ಯಾಲಕ್ಷಣ ಸಂಪನ್ನ ಹಾಗಿದ್ರೆ ಎಲ್ಲ ಬ್ರಾಹ್ಮಣರು ದೊರೆಗೆ ಬುದ್ಧಿ ಹೇಳುವ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ ಎಲ್ಲ ಬ್ರಾಹ್ಮಣರು ಪುರೋಹಿತರಾಗೋದಿಲ್ಲ ಇವತ್ತು ಪುರೋಹಿತ ಅನ್ನೋ ಶಬ್ದಕ್ಕೆ ಬಹಳ ಕೆಟ್ಟ ಅರ್ಥ ಮಾಡ್ತೇವೆ ತಿಥಿ ಮಾಡಿಸೋರು ಶ್ರಾದ್ದ ಮಾಡಿಸೋರು ಬರೀ ಪ್ರೀಸ್ಟ್ ಅಂತ ಮಾಡಿದ್ದೇವೆ ಪ್ರೀಸ್ಟ್ ಅನ್ನುವುದು ಕ್ರಿಶ್ಚಿಯನ್ರ ಕಲ್ಸೆಪ್ಷನ್ನು ನಮ್ಮದಲ್ಲ ಮಹಾವಿದ್ವಾಂಸನು ತ್ಯಾಗಶೀಲನು ಎಲ್ಲವನ್ನ ತಿಳಿದವನು ರಾಷ್ಟ್ರಹಿತಕ್ಕೆ ಬದ್ಧನಾದ ರಾಷ್ಟ್ರಭಕ್ತನು ಏನು ಮೂವತ್ತು ನಲವತ್ತು ಗುಣಗಳನ್ನು ಹೇಳ್ತಾರೆ ಆಚಾರ್ಯ ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ಅಮೂಲ್ಯವಾದದ್ದು ಮಹಾಭಾರತ ವಿದ್ಯಾಲಕ್ಷಣಸಂಪನ್ನಾಃ ಸರ್ವತ್ರ ಸಮದರ್ಶಿನಃ ಏತೆ ಬ್ರಹ್ಮಸಮಾರಾಜನ್ನೇ ಬ್ರಾಹ್ಮಣ ಪರಿಕೀರ್ತಿತಾಃ ಋಗ್ಯಜುಸ್ಸಾಮಸಂಪನ್ನಾಃ ಸ್ವೇಷು ಕರ್ಮಸು ಅವಸ್ಥಿ ಏತೆ ದೇವಸಮಾಹ ಬ್ರಹ್ಮಸಮ ಯಾರು ದೇವಸಮ ಯಾರು ಬಲಿಂ ವಿಷ್ಟಿಂಚಕಾರ ಏತಿ ಈ ಲೋಕ ಬದುಕಿರುವುದೇ ದಾನದಿಂದ ಲೋಕ ಬದುಕಿರುವುದೇ ತ್ಯಾಗದಿಂದ ಎಲ್ಲಿ ದಾನ ಮತ್ತು ತ್ಯಾಗ ಇರುವುದಿಲ್ಲ ಅಲ್ಲಿ ಸ್ವಾರ್ಥ ಬರ್ತದೆ ಸ್ವಾರ್ಥ ಬಂದರೆ ಅದು ದೇಶವನ್ನು ನುಂಗಿ ಹಾಕಿಬಿಡುತ್ತೆ ಆದ್ದರಿಂದ ಒಂದು ದೇಶಕ್ಕೆ ಬೇಕಾದ ಕಾಲವನ್ನು ನಿಯಂತ್ರಿಸಬಲ್ಲೋದು ಯಾವುದು ನಮ್ಮ ನಮ್ಮ ಧರ್ಮದಲ್ಲಿ ನಾವಿದ್ದರೆ ಕಾಲನನ್ನು ನಾವು ಸರಿಯಾಗಿ ನೋಡಿಕೊಂಡ್ರೆ ಕಾಲಪುರುಷ ನಮ್ಮನ್ನು ನೋಡಿಕೊಳ್ತಾನೆ ಬಹಳ ದೊಡ್ಡ ತತ್ವ ಮಹಾಭಾರತದಲ್ಲಿ ಕಾಲವೇ ದೇವರು ಅಂತ ಹೇಳ್ತಾರೆ ನಾವು ಇವತ್ತು ಗಮನಿಸಬಹುದು ಕಾಲಕಾಲಕ್ಕೆ ಮಳೆ ಬರ್ತದೆ ಬೇಸಿಗೆಯಲ್ಲಿ ಮಾತ್ರ ಮಲ್ಲಿಗೆ ಹೂ ಬರ್ತದೆ ಹಲಸಿನಕಾಯಿ ನೇರಳೆ ಹಣ್ಣು ಯಾವ ಹಣ್ಣು ಯಾವ ಕಾಲಕ್ಕೆ ಬರಬೇಕಾಗಲೇ ಬರ್ತದೆ ವರ್ಷದ ಹನ್ನೆರಡು ತಿಂಗಳಲ್ಲಿ ಆರು ಋತುಗಳಲ್ಲಿ ಅವಳಿಗೆ ಉಚಿತವಾದಂಥ ಹೂವು ಹಣ್ಣು ಮಳೆ ಬೆಳೆ ಸಮಧಾತವಾದ ಗಾಳಿ ವಾತಾವರಣ ಇದು ಒಂದು ನಿಯಮ ಇದು ಚಕ್ರ ಋತುಚಕ್ರ ಎಂಬುದಾಗಿ ಹೇಳ್ತೇವೆ ಋಗ್ವೇದದಲ್ಲಿ ನೂರ ಅರವತ್ನಾಲ್ಕನೇ ಸೂಕ್ತ ಒಂದನೇ ಮಂಡದಲ್ಲಿ ದೀರ್ಘತಮಸರು ಕಾಲದ ಮಹಿಮೆಯನ್ನು ಹೇಳ್ತಾರೆ ರಾಜಕಾಲಸ್ಯ ಕಾರಣಂ ಆ ಕಾಲವೆಂಬುದು ಸರಿಯಾಗಿ ಉರುಳ್ತಾ ಇರಬೇಕಾದ್ರೆ ದೊರೆ ಚೆನ್ನಾಗಿ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಜನರೇ ಅಧರ್ಮಿಷ್ಠರಾದರೆ ದೊರೆಯೇ ಅಧರ್ಮಿಷ್ಟವಾದರೆ ಕಾಲ ಕ್ರೂರವಾಗುತ್ತೆ ನಮ್ಮನ್ನು ಕೊಂದು ಹಾಕಿಬಿಡುತ್ತೆ ಕಾಲ ಕಾಲೇ ನಯತಿ ಮಾಂತ್ವಾಂಚ ಕಾಲೋ ನಯತ್ಯಯಂ ನನ್ನನ್ನು ನಿನ್ನನ್ನು ಎಲ್ಲರನ್ನೂ ನಡೆಸುವುದು ಕಾಲ ಕಾಣೋ ಧರ್ಮರಾಜ ತೇನಾಹಂ ತ್ವಂ ಯಥಾ ನಾದ್ಯ ವಯಂ ಆ ಕಾಲಕ್ಕನುಗುಣವಾಗಿ ನಾನು ಕೆಳಗೆ ಬಿದ್ದಿದ್ದೇನೆ ಕಾಲಕ್ಕನುಗುಣವಾಗಿ ದುರ್ಯೋಧನ ಸತ್ತಿದ್ದಾನೆ ಕಾಲವನ್ನು ಮೀರುವುದು ಅವನ ಕೈಯಲ್ಲಿ ಆಗಲಿಲ್ಲ ಇಷ್ಟೆಲ್ಲ ಉದ್ದಣನಾಗಿ ಮಾಡಿದ ನಿಮ್ಮನ್ನೆಲ್ಲ ತೊಳೆದು ಹಾಕಿದ ಮೇಲಕ್ಕೆ ತಂದದ್ದು ಕಾಲ ನ ಮಾತೃ ಪಿತೃ ಶುಶ್ರೂಷ ನ ಚ ದೈವತ ಪೂಜನಂ ನ ಅನ್ಯೋ ಗುಣ ಸಮಾಚಾರ ಪುರುಷಸ್ಸ ಸುಖಾವಹ ಮನುಷ್ಯನಿಗೆ ತಾಯಿ ತಂದೆ ಸೇವೆಯಾಗಲಿ ದೇವರ ಪೂಜೆಯಾಗಲಿ ಸುಖವನ್ನು ಕೊಡುವುದು ಗುಣದಿಂದ ಅವನು ಬಾಳಿದರೆ ಮಾತ್ರ ಗುಣ ಬಿಟ್ಟವನು ತಾಯಿ ತಂದೆ ಪೂಜೆ ಮಾಡಿದರೆ ಪ್ರಯೋಜನವಿಲ್ಲ ನ ವಿದ್ಯಾ ನ ತಪೋ ನ ದಾನಂ ನ ಮಿತ್ರಾಣಿ ನ ಬಾಂಧವಾ ಶಕ್ನುವಂತಿ ಪರಿತ್ರಾತಂ ನರಂ ಕಾಲೇನ ಪೀಡಿತಂ ಒಬ್ಬ ಮಾಡಬಾರದ ಕೆಲಸವನ್ನು ಮಾಡಿ ಮೃತ್ಯು ಅವನ ಬೆನ್ನ ಹಿಂದೆ ಬಿದ್ದ ಮೇಲೆ ಅವನನ್ನು ಅವನು ಕಲಿತು ವಿದ್ಯೆಯಾಗಲಿ ಡಿಗ್ರಿಗಳಾಗಲಿ ಅವನು ಮಾಡಿ ತಪಸ್ಸಾಗಲಿ ದಾನವಾಗಲಿ ಯಾರೂ ಕಾಪಾಡೋದಿಲ್ಲ ಆದ್ದರಿಂದ ಕಾಲೇನಾಹಂ ತ್ವಮಾಜಯ್ಯಂ ಕಾಲೇನಾಹಂ ಜಿತಸ್ತ್ವಯ ಗಂತಾಗತಿಮತಾಂ ಕಾಲ ಕಾಲ ಕಲಯತಿ ಪ್ರಜಾ ಪರಲೋಕಕ್ಕೆ ಹೋಗುವವನಿಗೂ ಕಾಲವೇ ದಿಕ್ಕನ್ನು ತೋರಿಸುತ್ತೆ ಆದ್ದರಿಂದ ಕಾಲಧರ್ಮವನ್ನು ದೊರೆಯಾದವನು ಕಾಪಾಡಬೇಕು ವೃದ್ಧರಾದವರು ಅವರು ಕಾಲಕ್ಕೆ ಬಗ್ಗಿ ಮುದುಕರಾಗಿರ್ತಾರೆ ಈಗ ಹುಟ್ಟಿದವರು ಕಾಲದಲ್ಲಿ ಇನ್ನೊಂದು ವರ್ಷದಲ್ಲಿರ್ತಾರೆ ಜಗತ್ತು ಮುಂದೆ ಮುಂದಕ್ಕೆ ಹೋಗ್ತದೆ ಹಿಂದೆ ಹಿಂದಕ್ಕೆ ಹೋಗೋದಿಲ್ಲ ಆಯುಷ್ಯ ಮುಗಿದವರು ಹಿಂದಕ್ಕೆ ಹೋಗ್ತಾರೆ ವಯಸ್ಸಾದವರು ಮೃತ್ಯು ಪ್ರತೀಕ್ಷೆ ಮಾಡ್ತಾರೆ ಈಗ ಹುಟ್ಟಿದವರು ಜೀವನವನ್ನು ನೋಡ್ತಾರೆ ಅವರವರ ದೃಷ್ಟಿ ಬೇರೆ ಇರ್ತದೆ ಚಿಕ್ಕವರನ್ನು ಮುದುಕರನ್ನು ಕೂಡಿಸಿದರೆ ಅವರ ದೃಷ್ಟಿ ಬೇರೆ ಇವರ ದೃಷ್ಟಿ ಬೇರೆ ಆದ್ದರಿಂದ ಎಲ್ಲರನ್ನೂ ಒಂದೇ ಅಂತ ಕಾಣೋದಕ್ಕಾಗೋದಿಲ್ಲ ಇದಕ್ಕೆ ಮೇಲೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಧರ್ಮರಾಜ ಒಂದಕ್ಕೊಂದಕ್ಕೆ ಅವೆಲ್ಲಕ್ಕೂ ಉತ್ತರವನ್ನು ಹೇಳ್ತಾ ಹೇಳ್ತಾ ಅನೇಕ ಉಪಾಖ್ಯಾನಗಳನ್ನು ಹೇಳಿ ಇದಂ ಶ್ರೇಯ ಇದಂ ಬ್ರಹ್ಮ ಇದಂ ಹಿತಮನುತ್ತಮಂ ಲೋಕಾನ್ ಸಂಚಿತ್ಯ ಮನಸ ತತಃಶಾಸ್ತ್ರಂ ಪ್ರಚಕ್ರಿದೆ ವೇದೈ ಚತುರ್ಭ್ಯಸಮಿತಂ ಕೃತಂ ಮೇರವು ಮಹಾಗಿರವು ಮೇರು ಪರ್ವತದ ಮೇಲೆ ಅನೇಕ ಋಷಿಗಳು ಸೇರಿದರು ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಸಪ್ತ ಋಷಿಗಳು ಅಂತ ಹೇಳ್ತೇವೆ ಚಿತ್ರ ಶಿಖಂಡಿಗಳಂದ್ರೆ ಯಾರು ಪಾಂಚರಾತ್ರ ಶಾಸ್ತ್ರ ಪ್ರವರ್ತಕರು ವೈಷ್ಣವರು ಅವರೆಲ್ಲ ಸೇರಿಕೊಂಡರು ಎಲ್ಲಿ ನೇರು ಪರ್ವತದ ಮೇಲೆ ನಾಲ್ಕು ವೇದಗಳನ್ನು ಹೊಂದಿಸಿ ಓಹೋ ಯುಗಧರ್ಮ ಬದಲಾಯಿತು ಇನ್ನು ಬರೀ ತಪಸ್ಸಿನಿಂದ ಧ್ಯಾನದಿಂದ ದೇವರನ್ನು ಕಾಣಲಾರರು ಆದ್ದರಿಂದ ದೇವಾಲಯ ನಿರ್ಮಾಣ ಪ್ರಾಕಾರ ಗೋಪುರ ಪುಷ್ಕರಣಿ ಮುಂತಾದ ದೇವಾಲಯ ನಿರ್ಮಾಣಗಳಿಂದ ಜನರನ್ನು ರಕ್ಷಿಸಬೇಕು ಅಂತ ಅವರೆಲ್ಲ ಸೇರಿಕೊಂಡು ಪಾಂಚರಾತ್ರ ಶಾಸ್ತ್ರವನ್ನು ಸೃಷ್ಟಿ ಮಾಡಿದರು ಮೋಕ್ಷ ಧರ್ಮ ಪರ್ವದಲ್ಲಿ ಪರ್ವದಲ್ಲಿ ಇದೆಲ್ಲವನ್ನು ಭೀಷ್ಮ ಹೇಳ್ತಾನೆ ಇದಂ ಶ್ರೇಯ ಇದಂ ಬ್ರಹ್ಮ ಇದಂ ಹಿತಮನುತ್ತಮಂ ತತ್ತ ಧರ್ಮಾರ್ಥ ಕಾಮ ಹಿ ಮೋಕ್ಷ ಪಶ್ಚಾಶ್ಚ ಕೀರ್ತಿತಃ ಆರಾಧ್ಯ ತಪಸಾ ದೇವಂ ಹರಿಂ ನಾರಾಯಣಂ ಪ್ರಭುಂ ಭಾರತ ದೇಶದಲ್ಲಿ ಎಷ್ಟು ಕೋಟಿ ದೇವಾಲಯಗಳಿರ್ಬೋದು ಈ ದೇವಸ್ಥಾನ ನಿರ್ಮಾಣ ಇದೆಲ್ಲ ಕೃತಯುಗದಲ್ಲಿ ಇಷ್ಟೊಂದು ದೇವಸ್ಥಾನ ಇರಲಿಲ್ಲ ತ್ರೇತಾಯುಗದಲ್ಲಿ ಋಷಿಗಳಾಶ್ರಮವಿತ್ತು ಧ್ಯಾಯನ್ ಕೃತೆ ಯಜನ್ ಯಜ್ಞೈ ತ್ರೇತಾಯಾಮ್ ದ್ವಾಪರೇ ಅರ್ಚಯನ್ನೇ ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತ್ಯ ಕೇಶವಂ ಬೇರೆ ಬೇರೆ ದೇಶದವರು ಬಂದರು ಎಷ್ಟೋ ದೇವಸ್ಥಾನಗಳ ನಿರ್ಮಾ ನಿರ್ನಾಮ ಮಾಡಿದರು ಅದಕ್ಕೆ ಹತ್ತರಷ್ಟು ದೇವಸ್ಥಾನಗಳಿದ್ದವು ಸಾಮಾನ್ಯ ಮನುಷ್ಯನ ಧಾರ್ಮಿಕ ಪ್ರವೃತ್ತಿ ಬೆಳೆಯುವುದು ಇವತ್ತು ದೇವಸ್ಥಾನದಲ್ಲಿ ಒಂದು ತಿರುಪತಿಗೆ ಹೋಗ್ತಾರೆ ಕಾಶಿಗೆ ಹೋಗ್ತಾರೆ ಕಾಂಚೀಪುರಕ್ಕೆ ಹೋಗ್ತಾರೆ ಪಂಡರಪುರ ವಿಠಲನಿಗೆ ಹೋಗ್ತಾರೆ ಬದ್ರಿನಾಥಕ್ಕೆ ಹೋಗ್ತಾರೆ ಟೂರಿಸ್ಟ್ ಏರ್ಪಾಡುಗಳಾಗಿವೆ ಭಾರತ ಇವತ್ತು ಬದುಕಿರುವುದು ದೇವಸ್ಥಾನಗಳಿಂದ ಇದನ್ನೆಲ್ಲ ಈ ರೀತಿ ಪೂಜೆ ಮಾಡಿ ಅಂತ ತೋರಿಸಿಕೊಟ್ಟವರು ಮರೀಚಿ ಅತ್ರಿ ಅಂಗಿರಸ್ ಮೊದಲಾದವರು ಪಾಂಚರಾತ್ರ ವಿಧಾನದಿಂದ ಇದರ ಕಥೆಯನ್ನೆಲ್ಲ ಹೇಳಿ ಬೃಹತಿ ಬ್ರಹ್ಮ ಮಹತಿ ವೇದ ಪರಮಾತ್ಮ ಈ ಶಬ್ದಾರ್ಥಗಳನ್ನು ಹೇಳಿ ಉಪರಿಚರ ವಸುವಿನ ಚರಿತ್ರೆಯನ್ನು ಹೇಳಿ ಹೈಗ್ರೀವೋಪಾಖ್ಯವನ್ನು ಹೇಳಿ ಭಗವಂತ ಆದಿಯಲ್ಲಿ ತಾನು ಸೃಷ್ಟಿ ಮಾಡಿದ ಜಗತ್ತು ಹೇಗೆ ನಡೆಯಬೇಕು ಅಂತ ವೇದದಲ್ಲಿ ಬ್ರಹ್ಮನಿಗೆ ಯೋ ವೇದ ಬ್ರಹ್ಮನಿಗೆ ಎಲ್ಲವನ್ನು ಹೇಳಿಕೊಟ್ಟಿದ್ದನು ಯೋ ಬ್ರಹ್ಮಾಣಂ ವಿದದಾದಿ ಪೂರ್ವಂ ಬ್ರಹ್ಮನ ಸೃಷ್ಟಿ ಮಾಡಿದವನು ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ತಗುಂಹದೇವಂ ಆತ್ಮಬುದ್ಧಿ ಪ್ರಸಾದಂ ಶರಣಮಹಂ ಪ್ರಪದ್ಯೇ ಶ್ವೇತಾಶ್ವತರ ಎಂಬ ಉಪನಿಷತ್ತಲ್ಲಿ ಹಯಗ್ರೀವ ಬ್ರಹ್ಮವಿದ್ಯೆಯನ್ನು ಹೇಳ್ತಾರೆ ಆ ಅವತಾರ ಯಾಕಾಯಿತು ಅದನ್ನು ಬಹಳ ವಿಸ್ತಾರವಾಗಿ ಮೋಕ್ಷ ಧರ್ಮ ಎಂಬುವ ಶಾಂತಿ ಪರ್ವದ ಉಪಪರ್ವದಲ್ಲಿ ಅದನ್ನು ವಿಸ್ತಾರವಾಗಿ ಭೀಷ್ಮ ವರ್ಣನೆ ಮಾಡ್ತಾನೆ ಆದಿ ಅವತಾರ ಹೈಗ್ರೀವ ಅವತಾರ ಹೈಗ್ರೀವ ಚರಿತ್ರೆ ಬೇರೆ ಪುರಾಣಗಳು ಆಮೇಲೆ ಬರುತ್ತೆ ನಾಭೀ ಕಮಲದಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡಿ ನಾಲ್ಕು ವೇದಗಳನ್ನು ಹೇಳಿಕೊಟ್ಟು ಸ್ವಯಂ ಭಗವಂತನೇ ಉಪನಯನ ಮಾಡಿ ಇದು ಕಾನ್ಸ್ಟಿಟ್ಯೂಷನ್ ಇದಕ್ಕನುಗುಣವಾಗಿ ಇದು ಬ್ರಹ್ಮ ಇದು ವೇದ ಇದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ರಾಕ್ಷಸ ಪಿಶಾಚ ಯಕ್ಷ ಸೃಷ್ಟಿ ಮಾಡು ಅಂತ ಮಾಡಿದಾಗ ಬ್ರಹ್ಮ ನಿದ್ದೆ ಮಾಡಿಬಿಟ್ಟ ಆಗ ಇಬ್ಬರು ರಾಕ್ಷಸರು ಮಧು ಕೈಟ ಬರು ಬಂದು ವೇದವನ್ನು ಕದ್ದುಕೊಂಡು ಹೋಗಿಬಿಟ್ಟು ರಸ ತಳಕ್ಕೆ ಆಗ ಎದ್ದು ನೋಡ್ತಾನೆ ಬ್ರಹ್ಮ ಅಯ್ಯೋ ವೇದಾಮೇ ಮೇ ಪರಮಂಚಕ್ಷು ಮೇ ಪರಮಂತಪಃ ವೇದ ಹೋಗಿಬಿಡ್ತಲ್ಲ ಅಂತೇಳುವಾಗ ಭಗವಂತ ಅನಿರುದ್ಧಮೂರ್ತಿ ಕ್ಷೀರಾಬ್ಧಿಯಲ್ಲಿ ಮಲಗಿದ್ದವನು ಕುದುರೆಯ ಮುಖವನ್ನು ಧರಿಸಿ ಕುದುರೆ ಅಂದರೆ ಇವತ್ತು ಹಾರ್ಸ್ ಪವರ್ ಅಂತಾರೆ ಅದು ಬಿಟ್ಟು ಪಶ್ಚಿಮದವ್ರಿಗೂ ಗತಿ ಇಲ್ಲ ಅದಕ್ಕಿರುವ ಶಕ್ತಿ ಯಾರಿಗೂ ಇಲ್ಲ ಮೂಗಿನ ಹೊಳ್ಳೆಯಲ್ಲಿ ಉಸಿರು ಎಳ್ಕೊಳ್ಳೋ ಬಿಡುವ ಶಕ್ತಿ ಕುದುರೆಗಿರುವಷ್ಟು ಶಕ್ತಿ ಯಾರಿಗೂ ಇಲ್ಲ ಆದ್ದರಿಂದ ಕುದುರೆ ಮುಖದಿಂದ ಪಾತಾಳದಲ್ಲಿದ್ದ ವೇದಗಳನ್ನು ಹಾಗೇ ಸೆಳೆದುಕೊಂಡು ಬಿಟ್ಟ ಎದ್ದು ನೋಡ್ತಾರೆ ಕೈಟವರು ನಾವೇ ಕಳ್ಳರು ಅಂದರೆ ನಮಗಿಂತ ಕಳ್ಳ ಒಬ್ಬ ಇದ್ದಾನೆ ನಾವು ಕದ್ದಿದ ವೇದಗಳನ್ನು ತಗೊಂಡು ಹೋಗ್ಬಿಟ್ನಲ್ಲ ಅವನು ಯಾರು ಅಂತ ಜಗಳಕ್ಕೆ ಬರುವಾಗ ಭಗವಂತ ಆ ಹೈಗ್ರೀವ ರೂಪದಲ್ಲಿ ಮಧುಕೈಟಬರನ್ನು ಸಂಹಾರ ಮಾಡಿ ಬ್ರಹ್ಮನಿಗೆ ಅವನ ಮೂಲಕ ನಮ್ಮ ತನಕ ವೇದಗಳನ್ನೇ ದಾನ ಮಾಡಿದ ಇದು ಪರಮ ಪವಿತ್ರವಾದದ್ದು ಹೈಗಿರಿಯ ಚರಿತ್ರೆ ಇದನ್ನೇ ಕೇಳಿದವರಿಗೆ ಜ್ಞಾನವೃದ್ಧಿ ಆಗುತ್ತೆ ಇದರಲ್ಲಿ ಅಷ್ಟಾಕ್ಷರ ಮಂತ್ರ ಅಂತ ಒಂದುಂಟು ಭಗವಂತನನ್ನು ಎಂಟು ಅಕ್ಷರದ ಓಂ ನಮೋ ನಾರಾಯಣಾಯ ಈ ಮಂತ್ರ ನಿತ್ಯಾಂಜಲಿ ಕೃತಾನ್ ಬ್ರಹ್ಮ ಜಪತಃ ಪ್ರಾಗುದಂ ಮುಖಾನೇ ಶ್ವೇತದ್ವೀಪ ಅಂತ ಒಂದು ಅಲ್ಲಿ ಮಂತ್ರ ಜಪ ನಿರತರಾಗಿದ್ದವರು ಮಾನಸೋ ನಾಮಸ ಜಪ ತಮ್ಮ ಕಿವಿಗೆ ಮಾತ್ರ ಬೀಳುವಂತೆ ಮಂತ್ರವನ್ನು ಗಟ್ಟಿಯಾಗಿ ಹೇಳಿಕೊಳ್ಳುವುದು ಕೃತಾಂಜಲಿ ಪುಟ ಹೃಷ್ಟಾ ನಮ ಇತ್ಯಹಿವಾದಿನಃ ಏಕಸ್ತು ಶಬ್ದೋ ವಿತತಃ ಆ ದ್ವೀಪದಲ್ಲಿ ಬರೀ ಮಂತ್ರ ಒಂದೇ ಕೇಳಿಸುತ್ತೆ ಅವರಿಗೆ ಹಸುವಿಲ್ಲ ಬಾಯಾರಿಕೆ ಇಲ್ಲ ಯಾವಾಗಲೂ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇರ್ತಾರೆ ಅಂಥ ಅಷ್ಟಾಕ್ಷರ ಮಂತ್ರದ ಮಹಿಮೆಯನ್ನು ತುಂಬ ಚೆನ್ನಾಗಿ ವಿವರಿಸ್ತಾನೆ ಭೀಷ್ಮ ಇದು ಶಾಂತಿ ಪರ್ವದ ಒಂದು ಭಾಗ ಇದು ಎಷ್ಟೋ ಭಾಗಗಳಿವೆ ಶಾಂತಿ ಪರ್ವವನ್ನೇ ಪೂರ್ತಿಯಾಗಿ ಕೇಳುವವರು ಪುಣ್ಯವಂತರು ಬಹಳ ದೊಡ್ಡ ಪರ್ವ ಶ್ರೀಮನ್ ಮಹಾಭಾರತದಲ್ಲಿ